ध्यायेत् अजस्रम् ईशस्य पद्मजादिप्रतीक्षितम् भूभङ्गम् ಪಾರಮೇಶ್ಯಾದಿಪದದಾಯಿ ವಿಮುಕ್ತಿದಂ ಮೋಕ್ಷವನ್ನು ಕೊಡುವ ಅಥವಾ ಹಾಂ ಪಾರಮೇಷ್ಠ್ಯಾದಿಪದದಾಯಿ ಬ್ರಹ್ಮಾದಿ ದೇವತೆಗಳ ಸ್ಥಾನವನ್ನೇ ಅವರವರಿಗೆ ಕರುಣಿಸುವ ಪದ್ಮಜಾದಿ ಪ್ರತೀಕ್ಷಿತಂ ಬ್ರಹ್ಮಾದಿಗಳಿಂದಲೂ ಅಪೇಕ್ಷಿತವಾದ ಆಕಾಂಕ್ಷಿತವಾದ ಈಶಸ್ಯ ಭ್ರೂಭಂಗಂ ಅಜಸ್ರಂ ಧ್ಯಾಯಿ ಭಗವಂತನ ಭ್ರೂಭಂಗ ಭ್ರೂವಿಕ್ಷೇಪ ಅದನ್ನು ಕೂಡ ನಾವು ಧ್ಯಾನ ಮಾಡಬೇಕು ಅಂತ ಅದಕ್ಕಾಗೇನೆ ಯದ್ಭ್ರೂ ವಿಜೃಂಭ ಪರಮಿಷ್ಠಿ ವಿಷ್ಣಂ ಅಪುಸ್ಯತಾನು ರಸಯೇ ಬಜಿಹ್ವಾ ಅಂತ ಶ್ರೀಮದ್ ಭಾಗವತದಲ್ಲಿ ಭಗವಂತನ ಭ್ರೂ ವಿಜೃಂಭದಲ್ಲಿ ಪಾರಮೇಷ್ಠ ಲೋಕವೇ ಆಶ್ರಿತವಾಗಿದೆ ಅಂತ ವರ್ಣನೆ ಮಾಡ್ತಾನೆ ಅದರ ತಾತ್ಪರ್ಯ ಯಸ್ಯಾ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾ ಸರಾಸ್ವೀಯ ವೈರಿ ಶಿವಶಕ್ರಮನು ಪ್ರಧಾನ ಚಿತ್ರೋರು ಕರ್ಮರಚನಂ ಯತಪಾಂಗರೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದತಾಜಿತಾಜಾ ಶ್ರೀ ಯತ್ ಕಟಾಕ್ಷ ಬಲವತ್ತಿರಿತಂ ನಮಃ ಕಟಾಕ್ಷ ಭ್ರೂಭಂಗ ಅಂತೂ ಎಲ್ಲ ಅಭಿಪ್ರಾಯದಂದೇ ಆ ಭಗವಂತನ ಭೂಭಂಗದಿಂದಾಗಿ ಬ್ರಹ್ಮಾದಿ ದೇವತೆಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಕೊಡ್ತಾರೆ ಹಿಂಗೆ ಮಾಡಿದರೆ ಅವರು ತಮ್ಮ ಸ್ಥಾನಕ್ಕೆ ಹೋಗುತ್ತೆ